ವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಕ್ಕುತ್ತಿರು ಹಲವ ಅಂದರೆ ಪೂರ್ಣ ಪೂರ್ಣ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನ ರೂಪಗಳು ಕೂಡ ಅನಂತವಾಗಿರ್ತಕ್ಕಂಥದ್ದು ಅವುಗಳಲ್ಲಿ ಯಥಾಶಕ್ತಿ ಕೆಲವು ರೂಪಗಳನ್ನಾದರೂ ಆಯಾ ಸ್ಥಾನದಲ್ಲಿ ಅನುಸಂಧಾನ ಮಾಡಿ ಚಿಂತನೆಯನ್ನು ಮಾಡಬೇಕು ಅಂತ ದಾಸರು ತಿಳಿಸ್ತಾರೆ ಎಷ್ಟು ವ್ಯಾಪ್ತ ಎಷ್ಟು ರೂಪಗಳಿಂದ ವ್ಯಾಪ್ತ ಭಗವಂತ ಅನ್ನೋದನ್ನು ಭಗವಂತನಿಗೆ ಹೇಳಲಿಕ್ಕಾಗಲ್ಲ ಹೇಳಿ ಮುಗಿಸೋದು ಅವನಿಗೆ ಅಶಕ್ಯ ಅಂತ ಭಗವಂತನೇ ಭಗವದ್ಗೀತೆಯಲ್ಲಿ ಅದನ್ನು ಸೂಚನೆ ಮಾಡ್ತಾನೆ ನ ತದಸ್ತಿ ವಿನಾ ಯತ್ ಭೂತಂ ಚರಾಚರಂ ನಾಂತೋಸ್ತಿ ಮಮ ದಿವ್ಯಾನಂ ವಿಭೂತೀನಾಂ ಪರಂತಪ ಅಂತ ಹಾಗೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ನಿನ್ನ ಯೋಗ್ಯತಾನುಸಾರ ಭಗವಂತನ ಈ ಅನಂತ ವಿಭೂತಿ ರೂಪಗಳಲ್ಲಿ ಯಥಾಶಕ್ತಿ ಯಥಾಜ್ಞಪ್ತಿ ಅಷ್ಟನ್ನಾದರೂ ಚಿಂತನೆಯನ್ನು ಮಾಡಿ ಹಿಗ್ಗೂತಿರೋ ಅದರಿಂದ ನೀನು ಆನಂದವನ್ನು ಪಡಿ ಅಂದರೆ ಪರಂಪರೆಯಲ್ಲಿ ಈ ವಿಭೂತಿ ರೂಪಗಳ ಚಿಂತನೆ ಅಂದರೆ ಮೋಕ್ಷನೇ ಪ್ರಾಪ್ತಿ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು